ಸಿಹಿ ನುಡಿಯ ಗುಡಿಯ ಕಟ್ಟುವರು ನಾವು ಸಿಹಿ ನುಡಿಯ ನಗೆ ಗುಡಿಯ ಕಟ್ಟುವರು ನಾವು ಜಂಬಿಗರ ಬಿಗಿ ಮುಡಿಯ ಬಿಚ್ಚುವರು ನಾವು ತಾರೆ ಮರಿ ಮಿಂಚುಗಳ ತಂಬುಗಳ ಲಿಂಗಳಿನ ಒಳಗುಟ್ಟುಗಳು ನಾವು ಕೊಡವಿಯನು ಗಲಿರನಿಪ ಕೊಟ್ಟುಗಳು ನಾವು ಮನೆಯಲ್ಲಿ ಚೆಕ್ಕುಗಳು ಕುಕ್ಕುವರು ನಾವು ಸಾಲದಲ್ಲಿ ಶಾಯನ ಮುಕ್ಕುವರು ನಾವು ನಿಮ್ಮ ರಂಗದ ತಳುಕು ನಮ್ಮ ಹಿಂದಿನ ಅಳುಕು ನುಡಿ ನಗೆ ನುಡಿಯ ಅಷ್ಟತರ ವಕ್ರತೆಯ ದೃಷ್ಟಿಪಥವೇ ಮಹೇ ಹುಳಿ ಮೊರೆಗೆಮ್ಮ ನೋಡಿ ಅಲ್ಕಲಿಯು ಕಲಿಯು ನೋಡ ನಮ್ಮನೆ ಕನಿಗಿಂತ ನಮ್ಮ ಕಾಣಿ ನಮ್ಮ ಮಸಿಯೇರಿದ ಶುಂಡಲಿಗನೇ ನುಡಿಯ ನಗೆ ಗುಡಿಯ ಕಟ್ಟುವರು ನಾವು